ಓಂ ನಮಃ ಶಿವಾಯ ಸೃಷ್ಟಿ ಕಲ್ಯಾಣಕ್ಕೋಸ್ಕರ ಬ್ರಹ್ಮದೇವರು ಪಡೆದ ಈ ಮಹಾಮಂತ್ರದ ಮಹಿಮೆ ಬ್ರಹ್ಮಾಂಡ ರಚನೆಗೈದ ಭಗವಾನ್ ಸದಾಶಿವನು ಜಗನ್ಮಾತೆ ಪಾರ್ವತೀದೇವಿಗೆ ವಿವರಿಸುತ್ತಿದ್ದಾನೆ ಹೇ ಪಾರ್ವತಿ ಪ್ರಳಯ ಕಾಲದಲ್ಲಿ ಈ ಚರಾಚರ ಜಗತ್ತು ಮುಳುಗಿ ಮರಳಿ ಪುನಃ ನಿನ್ನಿಂದ ನಿರ್ಮಾಣಗೊಳ್ಳಲು ಕೇವಲ ನಾನೇ ಕಾರಣ ಬೇರಾರೂ ಅಲ್ಲ ಇದೇ ಸಮಯ ವೇದಶಾಸ್ತ್ರಾದಿ ಪುರಾಣಗಳು ಶ್ರೀ ಪಂಚಾಕ್ಷರಿ ಮಂತ್ರದೊಳಗೆ ಸ್ಥಿರಗೊಂಡಿವೆ ಶ್ರೀಮನ್ನಾರಾಯಣ ಸ್ವರೂಪನ ಯೋಗ ನಿದ್ರೆಯಲ್ಲಿ ನಾಭಿಯಿಂದ ಶ್ರೀ ಬ್ರಹ್ಮದೇವರು ಉದ್ಭವಿಸಿ ಬಂದ ಆಮೇಲೆ ಸೃಷ್ಟಿ ರಚನೆಗಾಗಿ ಹತ್ತು ಮಾನಸ ಪುತ್ರರನ್ನು ಉತ್ಪನ್ನಗೊಳಿಸಿದ ಅದೇ ವೇಳೆ ನಾನು ಬ್ರಹ್ಮನಿಗೆ ಪಂಚಾಕ್ಷರಿ ಮಂತ್ರ ಉಪದೇಶಗೈದೆ ಹೇ ದೇವಿ ಈ ಪಂಚಾಕ್ಷರಿ ಮಂತ್ರ ಬೇಡುವ ತ್ರಿಲೋಕ ಪೂಜ್ಯನಾದ ಪರಮಶಿವನು ನಾನೇ ಅದರೊಂದಿಗೆ ನನ್ನ ನಾಮವು ಈ ಪಂಚಾಕ್ಷರಿ ಮಂತ್ರದಲ್ಲಿ ಅಡಕವಾಗಿದೆ ಬೆರೆತಿದೆ ಅದಾದ ಮೇಲೆ ಬ್ರಹ್ಮ ಪಂಚಮುಖದಿಂದ ಈ ಪಂಚಾಕ್ಷರಿ ಮಂತ್ರವನ್ನು ಅದರ ಮಹಿಮೆಯನ್ನು ತನ್ನ ಪುತ್ರರಿಗೆ ವಿವರಿಸಿ ಹೇಳಿದ ಈ ಪಂಚಾಕ್ಷರಿ ಮಂತ್ರದ ಮಹಿಮೆಯನ್ನರಿತ ಅವರು ಮುಂಜಾವರಿ ಮೇರು ಶಿಖರದ ಮೇಲೆ ಕುಳಿತು ನನ್ನನ್ನು ಆರಾಧಿಸಿ ತಪಸ್ಸುಗೈದರು ಅವರ ತಪಸ್ಸಿಗೆ ಮೆಚ್ಚಿ ಪ್ರಸನ್ನನಾದ ನಾನು ಅವರಿಗೆ ದರ್ಶನ ಭಾಗ್ಯ ನೀಡಿದೆ ಲೋಕ ಕಲ್ಯಾಣಕ್ಕಾಗಿ ನಾನು ಈ ಮಂತ್ರದ ಋಷಿ ದೇವತ ಬೀಜ ಹಾಗೂ ವ್ಯಾಸ ವಿನಿಯೋಗವನ್ನು ಅವರಿಗೆ ಸಂಪೂರ್ಣವಾಗಿ ವರ್ಣಿಸಿ ಉಪದೇಶಗೈದೆ ಓಂ ಈ ಏಕಾಕ್ಷರ ಮಂತ್ರವೇ ಶಿವನು ಇದನ್ನು ಕಲಿಸಿಕೊಂಡಿದೆ ಆರಕ್ಷರಗಳ ಓಂ ನಮಃ ಶಿವಾಯ ಮಂತ್ರ ಈ ಮಂತ್ರದ ವಾಮದೇವ ಋಷಿ ಪಂಕ್ತಿ ಛಂದದೇವತ ಸಾಕ್ಷಾತ್ ಶಿವನೇ ನಾನು ಅಂತೆಯೇ ನಕಾರಾದಿ ಪಂಚಬೀಜಗಳೇ ಪಂಚಭೂತಗಳು ಮತ್ತೆ ಓಂ ಪ್ರಣವನಾದವು ಅದರ ಆತ್ಮದಲ್ಲಿ ಅಡಗಿದೆ ಹೇ ದೇವಿ ನಿನ್ನ ಶಕ್ತಿ ಇದರಲ್ಲಿ ತುಂಬಿದೆ ಯಾರ ಮನಸ್ಸಿನಲ್ಲಿ ಈ ಮಂತ್ರವು ಸ್ಥಿರವಾಗಿರುವುದೋ ಅವರು ವೇದಸಾರವನ್ನು ಸಂಪೂರ್ಣವಾಗಿ ಅರಿತವರಾಗುವರು ವಿಧಿಪೂರ್ವಕವಾಗಿ ಈ ಮಂತ್ರವನ್ನು ಜಪಿಸುವವರೆಲ್ಲರೂ ನನ್ನ ಸನ್ನಿಧಿಗೆ ಅರ್ಹರು ನಮ ಶ್ರೀ You. Oh. शिवा शिवा नमः शिवाय she Buddha. she Shiva. नमः श्री शिवा Oh.